Woo! <laughs> नमस्कृत्य नरं चैव ದೇವಿಂ देवीं सरस्वतीं व्यासं ततो ಧರ್ಮರಾಜ ತನ್ನನ್ನು ಸೋತ ಮೇಲೆ ನನ್ನನ್ನು ಇಟ್ಟು ಸೋತದ್ದು ಸರಿಯೇ ಅವನಿಗೆ ಆ ಹಕ್ಕಿದೆಯೇ ಎಂಬ ಪ್ರಶ್ನೆಯನ್ನು ದ್ರೌಪದಿ ಸಭೆಯಲ್ಲಿ ಕೇಳಿದಾಗ ಭೀಷ್ಮ ಒಂದು ದಂಗುಬಡಿಸುವ ಉತ್ತರವನ್ನು ಕೊಟ್ಟ ನ न ಸುಭಗೆ ವಿವೇಕ್ತ ಶಕ್ನೋಮಿ ತೇ ते ಮಂ ಯಥಾವತ್ ಅಸ್ವಾಮಿ ಅಶಕ್ತಃ ಅಪಣಿತುಂ ಪರಸ್ವಂ ಇಲ್ಲಿ ಧರ್ಮ ಸೂಕ್ಷ್ಮ ಇದೆಯಮ್ಮ ನಾನು ವಿವೇಚನೆ ಮಾಡೋಕ್ಕಾಗೋದಿಲ್ಲ ಅಂತ ಮೊದಲು ಹೇಳಿದ ಆದರೆ ರೂಲಿಂಗ್ ಕೊಡ್ತಾನೆ ಅಸ್ವಾಮಿ ಅಶಕ್ತಃ ಅಪಣಿತುಂ ಪರಸ್ವಂ ದ್ರೌಪದಿ ಮೇಲೆ ಅವನಿಗೆ ಪ್ರಭುತ್ವ ಇಲ್ಲದೆ ಅವಳು ಪರಸ್ವ ಆಗಿದ್ರೆ ಬೇರೆ ವಸ್ತುವಾಗಿದ್ದರೆ ಇವನು ಅಸ್ವಾಮಿ ಆಗ್ತಿದ್ದ ಆವಾಗ ಅಶಕ್ತಃ ಇನ್ನೊಬ್ಬರ ವಸ್ತುವನ್ನು ಒಡ್ಡುವುದಕ್ಕೆ ಅವನಿಗೆ ಹಕ್ಕಿರ್ತಾ ಇರಲಿಲ್ಲ ಆದರೆ ಸ್ತ್ರೀಯಾಶ್ಚ ಭರ್ತು ವಶತಾಂ ಸಮೀಕ್ಷಾ ಸ್ತ್ರೀಯರು ಯಾವುದೇ ಸಂದರ್ಭದಲ್ಲಿ ಗಂಡನ ಆತ್ಮದ ಅರ್ಧ ಭಾಗ ಅಂತ ವೇದಗಳು ಹೇಳುವುದರಿಂದ ಧರ್ಮರಾಜನ ಅಧಿಕಾರವಿದೆ ಅಂತ ಕಾಣುತ್ತೆ ಇದಕ್ಕೆ ಮೇಲೆ ನಾನು ಹೇಳಲಿಲ್ಲ ಅವನೇ ಹೇಳಲಿ ಬೇಕಾದರೆ ಚಜೇತ ಸರ್ವಾಂ ಪೃಥಿವೀಂ ಸಮೃದ್ಧಾಂ ಬೇಕಾದರೆ ಧರ್ಮರಾಜ ಇಡೀ ಭೂಮಿಯನ್ನೇ ತ್ಯಾಗ ಮಾಡಿಯಾನು ಯುಧಿಷ್ಠಿರೋ ಧರ್ಮ ಮಥೋ ನ ಜಹ್ಯಾತಿ ಧರ್ಮವನ್ನು ಬಿಡಲಾರ ಉಕ್ತಂ ಜಿತೋಸ್ಮೀತಿ ಚ ಪಾಂಡವೇನ ತಾನು ಸೋತಿದ್ದೇನೆ ತವನೇ ಒಪ್ಪಿಕೊಂಡ ತಸ್ಮನ್ನ ಶಕ್ನೋಮಿ ವಿವೇಕ್ತುಮೇತತ್ ದ್ರೌಪದಿಯನ್ನಿಟ್ಟು ನಾನು ಸೋತಿದ್ದಾಯಿತು ತಾವನೇ ಹೇಳಿದ ಮೇಲೆ ನಾನು ಹೇಳುವುದಕ್ಕೆ ಏನಿದೆ ಇನ್ನೊಂದು ಭಾಗ ನೋಡೋಣ ದ್ಯೂತೆ ದ್ವಿತೀಯ ಶಕು ನಿರ್ನರೇಶು ಕುಂತಿ ಸುತಸ್ತೇನ ಸೃಷ್ಟ ಕಾಮಹ ಶಕುನಿಯನ್ನು ಮೀರಿಸೋರು ಯಾರೂ ಇಲ್ಲ ಈ ಕಾಲದಲ್ಲಿ ಜೋಜಿನಲ್ಲಿ ಅವನು ಕುಂತಿ ಪುತ್ರನಾದ ಈ ಧರ್ಮರಾಜನನ್ನ ಅವನ ಇಷ್ಟದಂತೆ ಸೋಲಿಸಿದ್ದಾನೆ ನಮ್ಮ ಅನ್ಯತೆ ತಾಂ ನಿಗೃತಿಂ ಯುಧಿಷ್ಠಿರ ಇದು ಮೋಸ ಎಂಬುದಾಗಿ ಧರ್ಮರಾಜ ಒಂದು ಮಾತು ಹೇಳಿದ್ರೆ ಸಾಕಾಗಿತ್ತು ಅವನು ಬಾಯಲದು ಬರ್ತಿಲ್ಲ ತಸ್ಮಾನ್ ನತೆ ಪ್ರಶ್ನೆ ಮಿಮಂ ಬ್ರವೀಮಿ ಆದ್ದರಿಂದ ನಿನ್ನ ಪ್ರಶ್ನೆಗೆ ನಾನು ಉತ್ತರಿಸಲಾರೆ ಸುಮ್ಮನೆ ಉತ್ತರಿಸಲಾರೆ ಅಂದರೆ ಸಾಕಾಗಿತ್ತು ಆ ಗೋಜಲ ನಿನ್ನ ದೊಡ್ಡದು ಮಾಡ್ದ ಇಲ್ಲಿ ಅನೇಕ ಪ್ರಶ್ನೆಗಳನ್ನು ನಾವು ಕೇಳಬೇಕು ಎರಡು ಮೂರು ಮುಖದಲ್ಲಿ ನೋಡಬೇಕು ಮೊದಲನೇದು ಐವರು ಪಾಂಡವರಲ್ಲಿ ಒಬ್ಬ ನಾಲ್ವರ ಮೇಲೆ ಹೀಗೆ ಅಧಿಕಾರ ಚಲಾಯಿಸಬಹುದೇ ದ್ರೌಪದಿ ದೇವಿ ಉಳಿದ ನಾಲ್ವರಿಗೂ ಪತ್ನಿಯಾಗಿರಲಿಲ್ಲವೆ ಭೀಷ್ಮ ಹೇಳುವಂತೆ ಧರ್ಮರಾಜನ ಅರ್ಧಾಂಗಿಯಾಗಿದ್ದ ಪಕ್ಷದಲ್ಲಿ ದ್ರೌಪದಿ ಉಳಿದ ನಾಲ್ವರಿಗೂ ಅರ್ಧಾಂಗಿಯಾಗಿದ್ದಾಗ ತನ್ನ ತಮ್ಮಂದಿರ ಆತ್ಮಗಳಲ್ಲಿ ಅರ್ಧಾಂಗಿಯಾಗಿದ್ದ ಬೇರೆ ನಾಲ್ವರು ದ್ರೌಪದಿಯರನ್ನು ಇಲ್ಲಿ ಧರ್ಮರಾಜ ಒಡ್ಡುವುದಕ್ಕೆ ಬರ್ತಾ ಇದ್ದೇ ಪತ್ನಿಯನ್ನು ಒಡ್ಡುವುದು ಯಾವ ಶಾಸ್ತ್ರದಲ್ಲಿ ಹೇಳಿದೆ ವ್ಯಕ್ತಿ ಸ್ವಾತಂತ್ರ್ಯ ಅನ್ನುವುದು ಮಹಾಭಾರತ ಕಾಲದಲ್ಲಿ ಇರಲಿಲ್ಲ ಇಷ್ಟಲ್ಲ ಭಾರತೀಯ ಮೌಲ್ಯಗಳು ಮೌಲ್ಯಗಳು ಹೇಳ್ತೇವೆ ಸತ್ಯ ಧರ್ಮ ತ್ಯಾಗ ವ್ಯಕ್ತಿ ಧರ್ಮ ಅಂತ ಒಂದಿರಲಿಲ್ಲವೆ ಮುಂದೆ ಹೇಳ್ತಾರಲ್ಲ ಅನುಶಾಸನ ಪರ್ವದಲ್ಲಿ ಶಾಂತಿ ಪರ್ವದಲ್ಲಿ ಮೋಕ್ಷಕ್ಕೆ ಒಬ್ಬನೇ ಹೋಗಬೇಕು ಸಮಾಜದಲ್ಲಿ ಅವನಿಗೆ ಧರ್ಮವಿದೆ ಕಟ್ಟುಪಾಡಿದೆ ನಾವು ತಿಳ್ಕೊಳ್ತೇವೆ ವ್ಯಕ್ತಿ ಸ್ವಾತಂತ್ರ್ಯ ಇಂಡಿವಿಜುವಲ್ ಫ್ರೀಡಮ್ ಇದು ಪಶ್ಚಿಮ ದೇವರಿಂದ ಬಂದದ್ದು ದೇವರಿಂದ ಬಂದದ್ದಲ್ಲ ಸ್ವರಾಜ್ಯ ಮೈ ಬರ್ತ್ ರೈಟ್ ಅಂತ ಹೇಳ್ತಿದ್ರು ತಿಲಕರು ವ್ಯಕ್ತಿಯ ಸ್ವಾತಂತ್ರ್ಯವೇ ಇಲ್ಲದೆ ಇದ್ರೆ ಸಾಮ್ರಾಜ್ಯ ಸ್ವರಾಜ್ಯ ಅಲ್ಲಿಂದ ಬಂತು ಆದ್ದರಿಂದ ವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಧರ್ಮರಾಜನಿಗೆ ಇದ್ದ ಪಕ್ಷದಲ್ಲಿ ಇರಲಿಲ್ಲವೇ ದನದಂತೆ ಬಡ್ಡಬಹುದೇ ಅರ್ಧಾಂಗಿ ಅಂದರೆ ತತ್ವ ಏನು ಹೇಳ್ತದೆ ಏನು ಬೇಕಾದ್ರೂ ಮಾಡಬಹುದು ಗಂಡ ಹೆಂಡತಿಯನ್ನ ಅಂತ ಅರ್ಥವೇ ಧರ್ಮೇ ಚಾರ್ಥೇ ಚಕಾಮೇ ಚನಾತಿ ಚರಾಮಿ ಇದಕ್ಕೆ ಅರ್ಥ ಏನಾಗುತ್ತ ಆವಾಗ ದ್ರೌಪದಿ ಬಟ್ಟೆ ಉಡುವುದಕ್ಕೂ ಇದು ಕೌರವಾಧೀನ ಅಂತ ಮಾತನ್ನು ಮುಂದೆ ಕಾರಣ ಹೇಳ್ತಾನಲ್ಲ ಅಂದರೆ ಜೀತದಾಳುಗಳಿಗೆ ಯಾವ ವಿಧವಾದ ಸ್ವಾತಂತ್ರ್ಯವಿರಲಿಲ್ಲ ಅವರನ್ನು ವ್ಯಭಿಚಾರ ಮಾಡುವುದಕ್ಕೂ ಕೂಡ ಜೀತದಾಳನ್ನು ಕೊಂಡುಕೊಂಡವನಿಗೆ ಅಧಿಕಾರವಿದೆ ಅಂತ ಒಪ್ಪುವುದು ಇದು ಎಂಥ ಧರ್ಮ ಇದು ಇಟ್ಟದ್ದೇ ತಪ್ಪಾದಾಗ ಸೋಲುವ ಪ್ರಶ್ನೆಯಲ್ಲಿ ಬಂತು ಇದು ಒಂಬತ್ತು ಗೋಜರು ಕೂತುಕೊಂಡಿದೆ ಈ ಜಾಗದಲ್ಲಿ ಭೀಷ್ಮ ಮಾತನಾಡಿದ್ನಲ್ಲ ಅವನಿಗೆ ತಲೆ ಸರಿಯಾಗಿದೆಯೇ ಎಂಥ ಸಂದರ್ಭದಲ್ಲಿ ಹೆಂಡತಿ ಅರ್ಧಾಂಗಿ ಜೂಜು ಮಾತ್ರ ಅರ್ಧಾಂಗಿಯೋ ಧರ್ಮಕ್ಕೆ ಅರ್ಧಾಂಗಿಯೋ ಯುಧಿಷ್ಠರನೇ ಸೋತೆ ಅಂದಮೇಲೆ ನಾನೇನು ಹೇಳಿ ಅಂತಾನೆ ಹಾಗಿದ್ರೆ ರೂಲಿಂಗ್ ಯಾತ ಕೊಟ್ಟ ಧರ್ಮ ಮತ್ತು ಅಧರ್ಮಗಳು ಈ ನಿರ್ಣಯವೆಂಬುದು ಇದು ಯಾರು ಹೇಳ್ತಾರೆಯೋ ಅವನ ಸ್ಥಾನಮಾನ ಪೊಸಿಷನ್ ಅವುಗಳ ಮೇಲೆ ನಿರ್ಣಯವಾಗ್ತದೆಯೋ ಯಾವನು ಹೇಳಿದರು ಧರ್ಮ ಧರ್ಮವೋ ಸೂರ್ಯನನ್ನು ಸೂರ್ಯ ಅಂತ ಹೇಳೋ ಹುಡುಗ ಹೇಳಿದರು ಹುಚ್ಚ ಹೇಳಿದರು ದೊಡ್ಡವರು ಹೇಳಿದರು ನ್ಯಾಯಾಧಿಪತಿ ಹೇಳಿದರು ಸೂರ್ಯ ಸೂರ್ಯನೇ ಆಗ್ತಾನೆ ಇಲ್ಲ ಇಲ್ಲ ಅದು ಹೇಳಿದವ್ರ ಮೇಲೆ ಅವಲಂಬಿಸುತ್ತೆ ಹಾಗಿದ್ದರೆ ಧರ್ಮಕ್ಕೆ ನೆಲೆ ನಿಯತಿ ಸ್ಥಾಯಿ ಭಾವ ಇಲ್ಲ ಅಂತ ಆಗುತ್ತೆ ದೊಡ್ಡ ಗೋಜಲು ಮಾಡಿಬಿಟ್ಟ ಇಲ್ಲಿ ಭೀಷ್ಮ ಅದನ್ನು ಬಿಡಿಸುವುದು ತುಂಬ ಕಷ್ಟವಾಗಿದೆ ಇದರ ಮೇಲೆ ಇದೇ ಭೀಷ್ಮ ಮತ್ತೆ ಇನ್ನು ಸಲ ಇದೇ ದ್ರೌಪದಿಗೆ ಮುಂದಿನ ಇನ್ನೊಂದು ಅಧ್ಯಾಯದಲ್ಲಿ ಇನ್ನಷ್ಟು ವಿಚಿತ್ರವಾದ ಮಾತುಗಳನ್ನು ಆಡ್ತಾನೆ ಮಹಾಭಾರತ ಓದೋರು ಇದನ್ನೆಲ್ಲ ಚೆನ್ನಾಗಿ ಯೋಚನೆ ಮಾಡಬೇಕು ಬಲವಾಂಶ ಯಥಾ ಧರ್ಮಂ ಲೋಕೇ ಪಶ್ಯತಿ ಪುರುಷ ಸಧರ್ಮೋ ಧರ್ಮವೇಲಾಯಾಂ ಸಧರ್ಮೋ ಅಧರ್ಮವೇಲಾಯಾಂ ಭವತಿ ಅಭಿಹತ ಪರಃ ನ ವಿವೇಕ್ತುಂಚತೆ ಪ್ರಶ್ನಂ ಇವಂ ಶಕ್ನೋಮಿ ನಿಶ್ಚಯಾತ್ ಸೂಕ್ಷ್ಮತ್ವಾತ್ ಗಹನತ್ವಾಚ ಕಾರ್ಯಸ್ಯಾಸ್ಯ ಚ ಗೌರವಾತ್ ಇದು ಹದಿನೈದು ಹದಿನಾರನೇ ಶ್ಲೋಕಗಳು ಅರವತ್ತೊಂಬತ್ತನೇ ಅಧ್ಯಾಯ ಸಭಾಪರ್ವದಲ್ಲಿ ಇದು ಬಾಂಬ್ ಹಾಕಿದಾಗಿದೆ ಬಲವಾಂಶ ಯಥಾ ಧರ್ಮಂ ಲೋಕೆ ಪಶ್ಯತಿ ಪೂರುಷ ಯಾವನೇ ಒಬ್ಬ ಮನುಷ್ಯ ಧರ್ಮವನ್ನು ಬಲವಂತವಾದದ್ದು ಅಂದರೆ ಶಕ್ತಿ ಉಳ್ಳದ್ದು ಅಂತ ಏನು ನಂಬಿದ್ದಾನೆಯೋ ಅದು ಸಾರ್ವಕಾಲಿಕವಾಗಿ ಹಾಗೆ ಇರಬೇಕು ಅಂತಿಲ್ಲ ಸಧರ್ಮೋ ಅಧರ್ಮವೇಲಾಯಂ ಭವತಿ ಅಭಿಹತಃ ಪರ ಅದನ್ನು ಹೇಳ್ತಕ್ಕ ವೇಳೆ ಅಧರ್ಮದ ವೇಳೆಯಾಗಿದ್ದರೆ ಧರ್ಮವೇ ಅಧರ್ಮವಾಗಬಹುದು ಅಧರ್ಮವು ಧರ್ಮವಾಗಬಹುದು ಏನು ಹೀಗಂದರೆ ಅದೊಂದು ಕೂಟ ಶ್ಲೋಕ ಇದ್ದಾಗಿದೆ ಬಲವಾನಂದ್ರೆ ಯಾರು ಧರ್ಮವು ಬಲವತ್ತರವಾದದ್ದು ಸಭೆಯಲ್ಲಿದ್ದವರು ಬಲವತ್ತರವಾದದ್ದು ಮೈಟ್ ಈಸ್ ರೈಟ್ ಅಂತ ಆಯ್ತಲ್ಲ ಯಾವ ದುಡ್ಡಿದ್ದವನೇ ದೊಡ್ಡಪ್ಪ ಅಂದ ಹಾಗೆ ಅವನು ಹೇಳಿದ್ದೇ ಧರ್ಮ ಅಂದರೆ ಏನು ಅರ್ಥ ಆಗಿದ್ರೆ ಭೀಷ್ಮನ ಮಾತಿಗೆ ಅರ್ಥವೇನು ಇದನ್ನು ನಂಬಿಕೊಂಡ್ರೆ ಇವತ್ತು ಕೋರ್ಟು ಕಚೇರಿಗಳಲ್ಲಿ ನಾವು ನ್ಯಾಯವನ್ನು ಕೊಂಡುಕೊಳ್ಳಬಹುದು ಅನ್ನೋ ಅರ್ಥವಾಗುತ್ತಲ್ಲ ಹಣವನ್ನು ಕೊಟ್ಟು ನೀವು ಧರ್ಮವನ್ನು ಕೊಂಡುಕೊಳ್ಳುವುದಾದರೆ ಧರ್ಮಕ್ಕೆ ಸ್ವಾತಂತ್ರ್ಯ ಎಲ್ಲಿ ಉಂಟಾಯಿತು ಕರ್ಣ ದುರ್ಯೋಧನಾದಿ ಯದ್ರೂತೆ ಸಯೇವ ಧರ್ಮ ಭೀಷ್ಮನ ಅಭಿಪ್ರಾಯ ಹೀಗಿರ್ಬೋದು ಧರ್ಮ ಪರೈಹಿ ಅಭಿಹತಃ ಭವತಿ ಈ ಸಭೆಯಲ್ಲಿ ಗಂಟ್ಲು ಜೋರಾಗಿರೋದು ಕರ್ಣನಿಗೆ ನಮ್ಮ ಪಾರ್ಲಿಮೆಂಟಲ್ಲಿ ಮಾಡ್ತಾರೆ ಎಷ್ಟೋ ಸಲ ಶೌಟಿಂಗ್ ಅಂತ ಹೇಳ್ತೇವೆ ನೋಡಿ ಒಂದು ಪ್ರಶ್ನೆ ಹೇಳ್ತದೆ ಸ್ಪೀಕರ್ ತೀರ್ಮಾನ ಮಾಡೋದಕ್ಕೆ ಮುಂಚೆ ಸರಿಯೋ ತಪ್ಪೋ ಅಸೆಂಬ್ಲಿ ಪಾರ್ಲಿಮೆಂಟ್ ಬಾವಿಯಲ್ಲಿ ಅಂತ ಹೇಳೋ ಜಾಗದಲ್ಲಿ ಒದರಾಡ್ತಾರೆ ಕೂಗಾಡ್ತಾರೆ ಕೂಗಾಡ್ತಾರೆ ಯಾರಿಗೆ ಗಂಟ್ಲು ಜೋರಾಗಿರ್ತದೆ ಯಾರಿಗೆ ಗುಂಪು ಜೋರಾಗಿರ್ತದೆ ಅವರು ಹೇಳಿದ್ದೇ ಧರ್ಮವಾಗಬಹುದು ಆದರೆ ಸ್ಪೀಕರ್ ಅಂತ ಕೂತಿರ್ತಾನಲ್ಲ ಅವನು he must not be carried away by the group voice ಅವನು ಒಳಗೆ ಹೋಗಿ ಗ್ರಂಥಗಳನ್ನು ನೋಡಿ ನ್ಯಾಯಮೂರ್ತಿ ಅಂತ ತೀರ್ಪಿಡಬೇಕು ಇಲ್ಲಿ ಹಾಗಿಲ್ಲ ಕರ್ಣ ದುರ್ಯೋಧನಾಧೀ ಯದ್ಭ್ರೂತೆ ಸಯೇವ ಧರ್ಮ ಈ ಸಭೆಯಲ್ಲಿ ಕರ್ಣನು ದುರ್ಯೋಧನು ತೀರ್ಮಾನ ಮಾಡುವುದೇ ಧರ್ಮ ಪರಸ್ತು ದುರ್ಬಲೇನೋಕ್ತಃ ಅಭಿಹತಃ ಇನ್ನೊಬ್ಬನು ನನ್ನಂಥವನು ಅಥವಾ ನೀನು ಅಥವಾ ಧರ್ಮರಾಜ ರಾಜಕೀಯ ಬಲವಿಲ್ಲದೆ ಇದ್ದವನು ಸೈನ್ಯ ಬಲವಿಲ್ಲದೆ ಇದ್ದವನು ಹಣದ ಬಲವಿಲ್ಲದೆ ಇದ್ದವನು ಏನು ಹೇಳ್ತಾನೆ ಅಭಿಹತಃ ಅದು ಬಿದ್ದು ಹೋಗುತ್ತೆ ಸತ್ತು ಹೋಗುತ್ತೆ ಧರ್ಮೋಪಿ ಅಧರ್ಮೋ ಭವತಿ ಇತಿ ಭಾವ ಇದು ಒಂದು ಮುಖ ಬಲವಾನ್ ಅಭಿಹಿತ ಅಭಿಹತಃ ಅನ್ನೋದ್ರ ಬದಲು ಅವಿಹಿತ ಅನ್ನೋ ಪಾಠ ಇಟ್ಕೊಂಡ್ರೆ ವೇಲಾಯಾಮಪಿ ಪರೈಹಿ ಬಲವದ್ಭಿಹಿ ಉಕ್ತಯೇವ ವೇಳೆಯೇ ಅಧರ್ಮದ ವೇಳೆಯಾಗಿದ್ದರೆ ರಾಜಕಾರಣದಲ್ಲಿಯೂ ಸಾಮಾಜಿಕ ಜೀವನದಲ್ಲಿ ವೈಯಕ್ತಿಕ ಜೀವನದಲ್ಲಿದ್ದಂತೆ ವಿನಾಶಕಾಲ ಅಂತ ಹೊಂದಿರುತ್ತದೆ ಊರ್ಜಿತವಾಗುವ ಕಾಲ ಅಂತಿರುತ್ತದೆ ಅದು ಅಧರ್ಮದ ಕಾಲವಾಗಿದ್ದರೆ ಬಲವದ್ಭಿ ಉಕ್ತಯೇವ ಬಲವಂತ ಯಾವನು ಶಕ್ತಿವಂತನೋ ಅವನು ಹೇಳಿದ್ದೇ ಧರ್ಮವಾಗುತ್ತೆ ಧರ್ಮೋಭವತಿ ನ ದುರ್ಬಲೋಕ್ತ ಇತಿ ಆಕಾರಂ ಪ್ರಾಶ್ಲಿಷ್ಯ ಯೋಜ್ಯಂ ಅಂತ ಪ್ರಬಲರು ಹೇಳಿದ್ದೇ ಧರ್ಮ ದುರ್ಬಲನು ಹೇಳಿದ್ದಲ್ಲ ಅಧರ್ಮದ ವೇಳೆಯಲ್ಲಿ ಧರ್ಮವನ್ನೇ ಹೇಳಿದರೂ ಅಧರ್ಮವಾಗುತ್ತೆ ಆ ಹೊತ್ತಲ್ಲಿ ಅಧರ್ಮವೇ ಧರ್ಮವಾಗುತ್ತೆ ಆದ್ದರಿಂದ ನಾನು ಏನು ಹೇಳಿದರೂ ನಿನಗೆ ತೊಂದರೆ ಆಗುತ್ತೆ ತಾಯಿ ನಾನೇನು ಮಾಡಲಿ ಬಲವಾನ್ ಪುರುಷ ಲೋಕೆ ಯಥಾ ಧರ್ಮಂ ಪಶ್ಯತಿ ಸಯೇವ ಧರ್ಮ ವೇಳಾಯಾಮ್ ಭವತಿ ಅಭಿಹಿತ ಏನಿದನ್ನು ಜಗ್ಗಾಟ ಮಾಡಿ ಮೇಲೆ ಮೇಲೆ ಬೇಕಾದಷ್ಟು ಹೇಳ್ಬೋದು ಧರ್ಮ ಸೂಕ್ಷ್ಮವನ್ನ ಅದರ ಮೇಲೆ ಒಂದು ಎರಡು ಪಕ್ಷಗಳನ್ನು ಹೇಳ್ತಾರೆ ವ್ಯಾಖ್ಯಾನಕಾರರು ಭೀಷ್ಮನ ಮನಸ್ಸಲ್ಲಿ ಏನು ಕೂಡ ಉಂಟಾಯಿತು ಯದ್ಯೇತಾಂ ಅಜಿತಾಸೀತಿ ವಕ್ಷೇ ದ್ರೌಪದಿ ನಿನ್ನನ್ನು ಧರ್ಮರಾಜ ಇಟ್ಟಿದ್ದು ತಪ್ಪು ನೀನು ಸೋಲಲ್ ಪಡಲಿಲ್ಲ ಅಂತ ಒಂದು ವೇಳೆ ನಾನು ತೀರ್ಮಾನ ಕೊಟ್ರೆ ತದ ಅನ್ಯಾಯಂ ವಿನಾ ಪೀಡಿತೈಷ ಹಾಗಿದ್ರೆ ದುಶ್ಯಾಸನ ಎಳ್ಕೊಂಡು ಬಂದದ್ದು ಇಷ್ಟೆಲ್ಲ ಹಿಂಸೆ ಮಾಡಿದ್ದು ಇದು ಅನ್ಯಾಯ ಅಂತ ಹೇಳಿದ ಹಾಗಾಗತ್ತೆ ಅದರ ಪರಿಣಾಮ ಏನು ಕೋಪೇನ ಕೌರವಾನ್ ನಾಶಯೇತಿ ಪತಿವ್ರತಿಯಾದ ದ್ರೌಪದಿ ತನ್ನ ಕೋಪದಿಂದ ಅಲ್ಲಿಂದಲ್ಲೇ ಕೌರವರನ್ನ ಕೌರವರನ್ನು ಸುಟ್ಟು ನಾಶ ಮಾಡಬಹುದು ಭೀಷ್ಮ ಹೇಳಿದ್ ನೋಡಿ ನೀವು ಮಾಡಿದ್ದೆಲ್ಲ ತಪ್ಪು ವಿನಾಕಾರಣ ತೊಂದರೆ ಕೊಟ್ಟಿದ್ದೀರಿ ಅಂತ ದ್ರೌಪದಿ ಅವರನ್ನು ಸುಟ್ಟು ಹಾಕಿಬಿಡ್ಬೋದು ಆ ಪಾಪ ಭೀಷ್ಮನಿಗೆ ಬರುತ್ತೆ ತಥಾ ಚ ದ್ರೌಪದ್ಯಪನ ಅಪಮಾನಜೋ ವಾ ದೋಷೋ ಮಹಾನಿತಿ ಹಾಗಾದರೆ ದ್ರೌಪದಿಗೆ ಅಪಮಾನವಾದ ದೋಷ ಹೆಚ್ಚೋ ಕೌರವರು ವಂಶನಾಶವಾಗುವುದು ಹೆಚ್ಚೋ ಎಂಬುದಾಗಿ ಸಂಶಯ ಧರ್ಮತತ್ವಸ್ಯ ಸೂಕ್ಷ್ಮತ್ವಾತ್ ದುರ್ವಿವೇಕತ್ವಂ ಆದ್ದರಿಂದ ಧರ್ಮವನ್ನು ಬಿಡಿಸೋದಕ್ಕಾಗೋದಿಲ್ಲ ಒಂದು ಸುಳ್ಳು ಹೇಳಿದರೂ ಪರವಾಗಿಲ್ಲ ದ್ರೌಪದಿಗೆ ಅಪಮಾನವಾದರೂ ಪರವಾಗಿಲ್ಲ ಕೌರವರ ಕುಲ ಉಳಿಬೇಕು ಅಂತ ಭೀಷ್ಮ ಪಕ್ಷ ಹಿಡಿಯಬೇಕು ಕೌರವರು ಶತ್ರು ಪರವಾಗಿಲ್ಲ ದ್ರೌಪದಿ ಒಳ್ಳೆಯದಾಗಲಿ ಅಂತ ಹಿಡಿಯಬೇಕು ದೇವ ಕಾರ್ಯಮೇವ ಕೌರವನಾಶೇನ ಭವತೀತಿ ಅಶಕ್ಯಂ ಕೌರವರ ನಾಶದಿಂದ ದೇವತೆಗಳ ಕೆಲಸ ಆಗುತ್ತೆ ಅನ್ನೋದು ಹೇಳೋಕ್ಕಾಗೋದಿಲ್ಲ ಸರ್ವೇಷಾಂ ವಧ್ಯಾನಾಂ ಹ್ಯ ಸಂಪ್ರಯೋಗ ಅಭಾವಾತ್ ಗಹನವಿದಂ ಇನ್ನೊಂದು ಪ್ರಶ್ನೆ ಉಂಟಾಯಿತು ಒಂದು ವೇಳೆ ಭಗವಂತನ ಸಂಕಲ್ಪ ಕೌರವರ ನಾಶ ಆಗಬೇಕು ಅಂತಲೇ ಇದ್ದರೆ ದ್ರೌಪದಿ ಶಾಪದಿಂದ ಕೌರವರು ಸುಟ್ಟು ಬೂದಿಯಾದರೆ ನಷ್ಟವೇನು ಅಂತ ಕೇಳಿದ್ರೆ ಅಲ್ಲ ದುಷ್ಟರು ಅಂದ್ರೆ ಕೌರವರು ಮಾತ್ರವಲ್ಲ ಇನ್ನೂ ಬಹಳ ಜನ ಇದ್ದಾರೆ ಲೋಕದಲ್ಲಿ ಅವರೆಲ್ಲರನ್ನೂ ಸೇರಿಸಿ ಮುಂದೆ ಕೌರವರನ್ನು ಉಪಯೋಗ ಮಾಡಿಕೊಂಡು ಮಹಾಭಾರತ ಯುದ್ಧವೆಂಬ ಒಂದು ಘಟನೆಯನ್ನು ಮಾಡಿ ಅವರಷ್ಟರನ್ನು ಮುಗಿಸಬೇಕು ಅಂತ ಭಗವಂತ ಇರುವಾಗ ಶ್ರೀಕೃಷ್ಣ ಕೌರವರನ್ನು ಮಾತ್ರ ಸುಟ್ಟದ್ರಿಂದ ಭಗವಂತನ ಕೆಲಸವಾಗೋದಿಲ್ಲ ಗಹನಮಿದಂ ಬಿಡಿಸೋದು ಹೇಗೆ ಇದರಲ್ಲಿ ದೈವ ಚಿತ್ತವೇನು ಧರ್ಮದ ಚಿತ್ತವೇನು ದ್ರೌಪದಿ ಪಾತ್ರವೇನು ಪಾಂಡವನಾಮ ಪಾಂಡವಾನಾಮಶಸ್ತತ್ವಾತೆ ಪರದಾಸತ್ವತ್ತಾಚ ಪಾಂಡವರು ಈಗ ಶಸ್ತ್ರಗಳನ್ನು ಹಿಡಿಯೋ ಹಾಗಿಲ್ಲ ಎಲ್ಲ ಕೆಳಗಿಟ್ಟಿದ್ದಾರೆ ದಾಸರಿಗೇನೂ ಸ್ವಾತಂತ್ರ್ಯವಿಲ್ಲ ಆದ್ದರಿಂದ ದ್ರೌಪದಿಗೆ ಅಪಮಾನವಾಯಿತು ಅಂತ ನಾನು ಹೇಳಿದರು ಪಾಂಡವರು ಶಸ್ತ್ರಗಳನ್ನು ಉಪಯೋಗ ಮಾಡೋ ಹಾಗಿಲ್ಲ ಮಾಡಿ ಕೌರವರನ್ನು ಕೊಲ್ಲೋ ಹಾಗಿಲ್ಲ ಆದ್ದರಿಂದ ನಾನು ಇನ್ನಷ್ಟು ಗೋಜಲು ಮಾಡಿದಾಗತ್ತೆ ಅಂತ ತನಗೆ ತಿಳಿದಿದ್ದ ಒಂದು ಎರಡು ಮೂರು ಮುಖಗಳನ್ನು ಹೇಳಿಬಿಟ್ಟ ಅಲ್ಲಿ ಅವನು ಹೇಳದೆ ಬಿಟ್ಟದ್ದನ್ನು ಅವನ ಮಾತಿನ ಅಭಿಪ್ರಾಯವನ್ನು ನೀಲಕಂಠರು ವ್ಯಾಖ್ಯಾನದಲ್ಲಿ ಎತ್ತಿ ತೋರಿಸ್ತಾರೆ ಎಷ್ಟು ದೊಡ್ಡ ಗೋಜಲು ನೋಡಿ ಮಹಾಭಾರತದಲ್ಲಿ ಅತ್ಯಂತ ಕಠಿಣವಾದ ಬಿಡಿಸುವುದಕ್ಕೆ ಆಗದೇ ಇರುವಂತಹ ಒಂದು ಧರ್ಮ ಸೂಕ್ಷ್ಮ ಅಂದರೆ ಇದು ಮುಂದೆ ಧರ್ಮವ್ಯಾಧನ ಪ್ರಸಂಗದಲ್ಲಿ ಅರಣ್ಯ ಪರ್ವದಲ್ಲಿ ಧರ್ಮ ಅಂದ್ರೇನು ಅಧರ್ಮ ಅಂದ್ರೇನು ಹಿಂಸೆ ಅಂದ್ರೇನು ಅಹಿಂಸೆ ಅಂದ್ರೇನು ಅದರ ಮೇಲೆ ಇಲ್ಲಿ ಬ್ರಾಹ್ಮಣ ಅಂದರೆ ಯಾರು ಜಾತಿಯಿಂದ ಬ್ರಾಹ್ಮಣನೋ ಗುಣದಿಂದ ಬ್ರಾಹ್ಮಣನೋ ಗುಣದಿಂದ ಬ್ರಾಹ್ಮಣ ಆಗೋ ಪಕ್ಷದಲ್ಲಿ ವರ್ಣಗಳು ಯಾತಕ್ಕೆ ವರ್ಣಗಳಿಂದ ಪಕ್ಷದಲ್ಲಿ ಗುಣ ಏನು ಮಾಡುತ್ತೆ ಅದೊಂದು ಗೋಜಲು ನಹುಶನ ಪ್ರಸಂಗದಲ್ಲಿಯೂ ಇದೆ ಆದ್ದರಿಂದ ಮಹಾಭಾರತದಲ್ಲಿ ಈ ಗೋಜಲುಗಳನ್ನು ಪದೇ ಪದೇ ಯಾತಕ್ಕೆ ಅಂತಾರೆ ಅಂದರೆ ಯಾವ ಸಮಾಜದಲ್ಲಿ ಮನುಷ್ಯ ನಡೆಯಬೇಕಾದ ದಾರಿಯಲ್ಲೇ ಗೋಜಲು ಬರ್ತದೆಯೋ ಅದು ದೊಡ್ಡ ಸುಳಿಯಾಗಿ ಸಮಾಜವನ್ನು ಮುಳುಗಿಸ್ತದೆ ಎನ್ನುವುದನ್ನು ತೋರಿಸ್ತಾ ಇದ್ದಾರೆ ಧರ್ಮದ ಗೋಜಲು ಬರುವುದೇ ನೀರು ನದಿಯಲ್ಲಿ ಕ್ಷೀಣವಾದಾಗ ಹಾವಸೆ ಪಾಚಿ ಬರುವ ಹಾಗೆ ಮನುಷ್ಯರು ಸಮಾಜದ ಚುಕ್ಕಾಣಿ ಹಿಡಿದು ನಡೆಸುವವರು ಈ ಗೋಜಲು ಬರದೇ ಇರುವಂತೆಯೇ ಘಟನೆಗಳನ್ನು ಪೂರ್ಣಿಸಬೇಕು ಆದರೆ ಇತಿಹಾಸ ಹಾಗೆ ನಡೆಯೋದಿಲ್ಲವಲ್ಲ ಇತಿಹಾಸದಲ್ಲಿ ದುಷ್ಟು ಅಧಿಕಾರವನ್ನು ಹಿಡಿತಾರೆ ಎಷ್ಟೋ ಸಲ ಶಿಷ್ಟರು ಮುಡಿದು ಹೋಗ್ತಾರೆ ಇತಿಹಾಸದಲ್ಲಿ ನಡೆದದ್ದನ್ನೆಲ್ಲ ಸರಿ ಅಂತ ಹೇಳೋಕ್ಕಾಗೋದಿಲ್ಲ ಇತಿಹಾಸ ಆಗ್ತದೆ ಒಬ್ಬರಿಂದ ಆಗೋದಿಲ್ಲ ಆದ್ದರಿಂದ ಇದು ಒಂದು ಮುಖ ಎರಡನೇ ಮುಖ ಧರ್ಮಪುತ್ರನೇ ಭೀಮಾರ್ಜುನರಿಗೆ ಕೌರವರನ್ನು ಕೊಲ್ಲುವುದಕ್ಕೆ ಅಲ್ಲೇ ಯಾತಕಾಪಣೆ ನೀಡಲಿಲ್ಲ ಅನ್ನೋದಕ್ಕೆ ಅದಕ್ಕೆ ಧರ್ಮರಾಜ ಮುಂದೆ ವನಪರ್ವದಲ್ಲಿ ಇನ್ನೊಂದು ಜಾಗದಲ್ಲಿ ಉತ್ತರವನ್ನು ಹೇಳ್ತಾನೆ ನೋಡಪ್ಪ ಸುಮಂತ್ರಿತೆ ಸುವಿಗ್ರಹಂತೆ ಸುಕೃತೆ ಸುವಿಚಾರಿತೆ ಆರಭ್ಯಂತೆ ಭೀಮಸೇನ ವ್ಯಸಂತೆ ತಾನಿ ಭಾರತ ಭೀಮನ ಆಕ್ಷೇಪ ಅಣ್ಣ ನೀನು ಅಪ್ಪಣೆ ಕೊಟ್ಟಿದ್ರೆ ನಾ ಸಭೆಯಲ್ಲೇ ಮುಗಿಸ್ಬಿಡ್ತಿದ್ದ ಕೌರವನನ್ನ ಅಂತ ಪದೇ ಪದೇ ಹುಡುಗಾಡ್ತಾನೆ ಅದಕ್ಕೆ ಉತ್ತರ ಹೇಳ್ತಾನೆ ಇಲ್ಲಿ ಧರ್ಮರಾಜ ಅವನೇನು ಮೂರ್ಖನಲ್ಲ ಅವನಿಗೂ ಚಾಕಚಕ್ಯತೆ ಇತ್ತು ಚಾಣಾಕ್ಷತೆ ಇತ್ತು ನೋಡು ತಮ್ಮ ಮಾಡುವ ಕೆಲಸವನ್ನು ಬರೀ ಸಾಹಸದಿಂದ ಮಾಡಬಾರದು ಇದಮನ್ಯತ್ ಸಮಾಧತ್ಸ್ವ ವಾಚ್ಯಂ ಮೇ ವಾಕ್ಯ ಕೋವಿದ ಮಹಾಪಾಪಾನಿ ಕರ್ಮಾಣಿ ಯಾನಿ ಕೇವಲ ಸಾಹಸಾತ್ ದುಡುಕು ಸಾಹಸ ಅಂದರೆ ಇಲ್ಲಿ ದುಡುಕು ಶಬ್ದಾರ್ಥ ದುಡುಕಿನಿಂದ ಯಾವನೊಬ್ಬ ಏನು ಮಾಡ್ತಾನೆ ಅದು ಮಹಾಪಾಪ ಪರಿಣಾಮವಾಗುತ್ತೆ ಹಿಂದೆ ಮುಂದೆ ವಿಚಾರಿಸದೆ ಸುಮಂತ್ರಿತೆ ಸುವಿಕ್ರಾಂತೆ ನಾಲ್ಕು ಜನ ಹಿತೈಷಿಗಳ ಜೊತೆಯಲ್ಲಿ ಚೆನ್ನಾಗಿ ಆಲೋಚನೆ ಮಾಡಿ ಸುವಿಕ್ರಾಂತೆ ನಮ್ಮ ಕೈಲಾಗುತ್ತೆ ಅಂತ ಹೇಳಿ ಬಂದ ಮೇಲೆ ಸುಕೃತೆ ಸುವಿಚಾರಿತೆ ಮಾಡುವುದನ್ನು ಚೆನ್ನಾಗಿ ಮಾಡಬೇಕು ವೆಲ್ ಪ್ಲ್ಯಾಂಡ್ ವೆಲ್ ಎಕ್ಸಿಕ್ಯೂಟೆಡ್ ಅಂಥ ಒಂದು ತಂತ್ರ ಮಾತ್ರ ಆಗುತ್ತೆ ಸಿದ್ಧ್ಯತಿ ಅರ್ಥ ಮಹಾಬಾಹೋ ದೈವಂಚಾತ್ರ ಪ್ರದಕ್ಷಿಣಂ ಇದರ ಮೇಲೆ ಸುತ್ತಾಡ್ ಮಾಡ್ತಾ ನಮ್ಮನ್ನು ಸೂಪ್ರವೈಸ್ ಮಾಡುವುದು ದೈವ ಒಂದು ಶಕ್ತಿ ಇದೆ ನೋಡೋ ಆ ಸಭೆಯಲ್ಲಿ ಎಂತೆಂಥವ್ರು ಕೂತಿದ್ರು ಒಬ್ಬರು ನಮ್ಮ ಪಕ್ಷಪಾತಿಗಳಲ್ಲ ಭೂರಿಶ್ರವಾಹ ಶಲಶ್ಚೈವ ಜಲಸಂಧಶ್ಚ ವೀರ್ಯವಾನೆ ಭೀಷ್ಮೋ ದ್ರೋಣಶ್ಚ ಕರ್ಣಶ್ಚ ದ್ರೋಣಪುತ್ರಶ್ಚ ವೀರ್ಯವಾನೇ ಧಾರ್ತರಾಷ್ಟ್ರ ದುರಾದರ್ಶ ದುರ್ಯೋಧನ ಪುರೋಗಮಾಹ ಸರ್ವೇವ ಕೃತಾಸ್ತ್ರಾಶ್ಚ ಸತತಂಚಾತತಾಯಿನಃ ಆತತಾಯಿನಃ ಮಹಾ ಮಹಾಪಾಪಿಗಳೆಲ್ಲ ಸೇರಿ ಕೂತಿದ್ದಾರೆ ಆ ಸಭೆಯಲ್ಲಿ you can't even command your own opinion public opinion ಅಂತ ಒಂದಿರುತ್ತದೆ ನಮ್ಮ ದೇಶದ ಮೇಲೆ ಚೀನಾದವರು ಪಾಕಿಸ್ತಾನದವರು ಮತ್ತೊಬ್ಬರು ಆಕ್ರಮ ಮಾಡಿದರು ನಿಮ್ಮಷ್ಟು ನೀವು ನಿಮ್ಮ ಸೈನ್ಯವನ್ನು ಚೂಬಿಟ್ಟು ನಿಮ್ಮ ಭಾಗ ಭೂಮಿಯನ್ನು ನೀವು ಗೆದ್ದುಕೊಂಡ್ರೆ ಮುಗಿಯಲಿಲ್ಲ ಎಷ್ಟೋ ನಮ್ಮ ಭಾರತೀಯ ಭಾಗಗಳು ಅನ್ಯರ ಆಕ್ರಾಂತ ಆಗಿಬಿಟ್ಟಿವೆ ಇವತ್ತು you must build public opinion the world must be with you ಜಗತ್ತು ನಿಮ್ಮ ಜೊತೆಯಲ್ಲಿರಬೇಕು ಆ ಜಗತ್ತಿನ ಅಭಿಪ್ರಾಯವನ್ನು ಕೊಂಡುಕೊಳ್ಳುವುದಕ್ಕೆ ಇವತ್ತು ಲಾಬಿಯಿಂಗ್ ಅಂತ ಹೇಳ್ತಾರೆ ಅಮೆರಿಕೆ ನಮ್ಮ ಪರ ಇರಬೇಕಾದ್ರೆ ನಮ್ಮವರು ಕೋಟ್ಯಾಂತರ ಡಾಲರ್ಗಳನ್ನ ಖರ್ಚು ಮಾಡಿ ನಮ್ಮ ಪರವಾಗಿ ಒಂದು ಮಾತು ಹೇಳಿ ಅಂತ ಅಲ್ಲಿ ಸೆನೆಟರ್ಗಳನ್ನು ರಿಪಬ್ಲಿಕನ್ ಡೆಮೊಕ್ರಾಟಿಕ್ ಪಾರ್ಟಿಯವರನ್ನು ಕೊಂಡುಕೊಳ್ಳಬೇಕು ಬಿಲ್ಡಿಂಗ್ ಪಬ್ಲಿಕ್ ಒಪಿನಿಯನ್ ಅದು ವಾರ್ತಾ ಮಾಧ್ಯಮಗಳು ಅಂತಿರ್ತವೆ ಮಹಾಭಾರತ ಕಾಲದಲ್ಲೂ ಅಷ್ಟೇ ಇವತ್ತು ಅಷ್ಟೇ ಇವತ್ತು ಟೆಕ್ನಿಕ್ ಹೆಚ್ಚಿರಬಹುದು ನಮ್ಮ ಪರವಾಗಿ ನಿಲ್ಲವರು ಯಾರಿದ್ದಾರೆಯೋ ಭೀಮ ಆ ಸಭೆಯಲ್ಲಿ ಎಲ್ಲರೂ ಮಹಾಪಾಪಿಗಳು ದುರ್ಯೋಧನ ಹೇಳಿದ್ದಕ್ಕೆ ತಾಳ ಹಾಕುವವರು ಭೂರಿಶ್ರವಾಹ ಅನೇಕ ಯಜ್ಞ ಯಾಗ ಮಾಡಿದ್ದವನು ವಾಲ್ಮೀಕ ರಾಜ ಶಲ ಅಂತ ಒಬ್ಬ ಜಲಸಂಧ ಅಂತ ಒಬ್ಬ ಭೀಷ್ಮ ದ್ರೋಣರಿಬ್ಬರೇ ಇದ್ದಾರೆ ಪಬ್ಲಿಕ್ ಒಪಿನಿಯನ್ ಸೃಷ್ಟಿ ಮಾಡುವವರು ಈಗ ಅವರು ಕೌರವರ ಕಡೆಯೇ ನಿಂತಿದ್ದಾರೆ ಕರ್ಣ ಬೊಬ್ಬಾಟ ಮಾಡುವವನು ದ್ರೋಣ ಪುತ್ರಶ್ಚ ಅಶ್ವತ್ಥಾಮ ದೊಡ್ಡಬಾಯವನು ಸರ್ವಯೇವ ಕೃತಾಸ್ತ್ರಾಶ್ಚ ಅವರೆಲ್ಲರಿಗೂ ಅಸ್ತ್ರಶಸ್ತ್ರಗಳು ಚೆನ್ನಾಗಿ ಗೊತ್ತಿವೆ ನಾವೇನಾದರೂ ಒಬ್ಬ ಭೀಮ ನೀನು ಗದೆ ಎತ್ತಿದ್ರೆ ಅಷ್ಟು ಜನ ಸೇರಿ ನೀನು ಸಾಯಿಸಿಬಿಡ್ತಾ ಇದ್ರು ಪಾರ್ಥಿವಾಶ್ಚೈವ ಏ ಅಸ್ಮಾಭಿ ಉಪತಾಪಿತಾಹ ರಾಜಸೂಯಕ್ಕೆ ನೀವೇನು ದಿಗ್ವಿಜಯಕ್ಕೆ ಹೋಗಿದ್ರಿ ನಾಲ್ವರು ತಮ್ಮಂದಿರು ನಿಮಗೆ ಅವರು ಹೆದರಿಕೊಂಡು ಕಪ್ಪ ಕಾಣಿಕೆ ಕೊಟ್ಟರೆ ಹೊರತು ಅವರು ಸ್ವಾತಂತ್ರ್ಯ ಪ್ರಿಯು ಎಷ್ಟು ಬೇಗ ಸಿಡಿದು ಹೋದ್ರವಾಸಿ ಎಂಬುದಾಗಿ ಅವರೆಲ್ಲ ಸಮಯ ಸಾಧಿಸಿಕೊಂಡು ಕೌರವರ ಕಡೆಗೆ ಸೇರ್ತಕ್ಕವರು ನಾವು ರಾಜಸೂಯ ಮಾಡಿದ್ದೇ ತಪ್ಪಾಯಿತು it was a total failure ಇದು ಈ ರೀತಿ ವಿಮರ್ಶೆ ಹೊಸದು ಅಂತ ಅನಿಸ್ಬೋದು ನಿಮಗೆ ರಾಜಸೂಯವನ್ನು ಮಾಡಿದ್ದು ಒಂದು ಪ್ರಯೋಗ ಕೃಷ್ಣ ಮಾಡಿ ತೋರಿಸಿದ ಜಗತ್ತಲ್ಲಿ ಸ್ವಂತ ಒಲವಿಂದ ಜನರು ಧರ್ಮರಾಜನ ಕಡೆ ಬರ್ತಾರೆಯೇ ಅಥವಾ ಬಲಾತ್ಕಾರದಿಂದ ಬರ್ತಾರಿಯೇ ನಮ್ಮ ದೇಶದಲ್ಲಿಯೂ ನಾವು ನಮ್ಮದೇ ಸರ್ಕಾರವನ್ನು ಮಾಡಬೇಕಂತವೇ ಅನೇಕ ಪಕ್ಷಗಳಿವೆ ಈ ಪಕ್ಷಗಳಲ್ಲಿ ಒಮ್ಮತ ಯಾತಕ್ಕಿಲ್ಲ ಅಂದರೆ ನಮ್ಮತನ ಎನ್ನುವುದು ಇನ್ನೂ ಸೃಷ್ಟಿಯಾಗಿಲ್ಲ ಅಲ್ಲಿ ತನಕ ಮಾಡಿದ ಪ್ರಯತ್ನವೆಲ್ಲ ವ್ಯರ್ಥವಾಗುತ್ತೆ ನಮ್ಮತನ ಅಂದ್ರೇನು ಅನ್ನೋದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳು ಭಾರತೀಯ ಇತಿಹಾಸಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಹೇಳ್ತಾರೆ ಬ್ರಿಟಿಷರಿಂದ ಪ್ರಾರಂಭವಾಯಿತು ಅಂತಾರೆ ಮೊಘಲರಿಂದ ಪ್ರಾರಂಭವಾಯಿತು ಅಂತಾರೆ ಗಜ್ನಿ ಮೊಹಮ್ಮದ್ನ ಪ್ರಾರಂಭವಾಯಿತು ಅಂತಾರೆ ಅಲೆಕ್ಸಾಂಡರ್ನ ದಂಡಯಾತ್ರೆ ಅಂತ so we don't have a common view of history ಒಂದು ಚರಿತ್ರೆಯಲ್ಲಿ ಕೂಡ ನಮಗೆ ಸಮಾನವಾದಂಥ ಒಂದು ದೃಷ್ಟಿ ಇಲ್ಲ ಧರ್ಮದಲ್ಲಿ ಸಮಾನವಾದ ದೃಷ್ಟಿ ಇಲ್ಲ ಹೌದು ಸಂವಿಧಾನ ಅಂತ ಹೇಳ್ತೀರಿ ಅದನ್ನು ಕೂಡ ಬೇರೆ ಬೇರೆ ದಿಕ್ಕಿನಲ್ಲಿ ಅರ್ಥ ಮಾಡ್ತಾರೆ ಎಲ್ಲದರಲ್ಲಿ ಒಮ್ಮತ ಮೂಡಿದ ಹೊರತು ರಾಷ್ಟ್ರಕ್ಕೆ ಕ್ಷೇಮವಾಗುವುದಿಲ್ಲ ಅದೇ ರಾಜಸೂ ಇದರ್ಥ ರಾಜಸೂಯ ಮಾಡುವುದಂದ್ರೆ ಜಗತ್ತಿನಲ್ಲೇ ಜನರ ಅಭಿಪ್ರಾಯಗಳನ್ನು ಧರ್ಮದ ಕಡೆಗೆ ತಿರುಗಿಸುವುದು ಆ ಧರ್ಮ ಅಂದರೆ ಅನಾಥಮ ಅನೇಕರಿಗೆ ಅದು ಬೇಡವಾಗಿದೆ ಧರ್ಮ ಅಂದರೆ ಅದು ಕಟ್ಟುಪಾಡು ಚೌಕಟ್ಟು ಒಂದು ಬಸ್ಸಲ್ಲಿ ರೈಲಲ್ಲಿ ಹತ್ತುವಾಗ ಕೂಡ ಕ್ಯೂ ಅಂದರೆ ಅನೇಕರಿಗೆ ಹಿಂಸೆ ಅಲ್ಲಿ ಪೊಲೀಸರು ನಿಲ್ದೇ ಇದ್ದರೆ ದಬಾದೇವಿ ಮಾಡ್ತಾರೆ ಒಬ್ಬರು ಮೇಲೊಬ್ಬರು ಬಿದ್ದು ಹೋಗ್ತಾರೆ ಎಲ್ಲರಿಗೂ ಹಿತವಾಗುತ್ತೆ ಕ್ಯೂನಲ್ಲಿ ಬನ್ನಿ ಅಂದ್ರೆ ಅವರವರ ವೈಯಕ್ತಿಕ ಅವಸರ ಅವರವ್ರಿಗೂ ಮುಖ್ಯವೇ ಹೊರತು ಸ್ವಾರ್ಥದ ರಾಜಕೀಯಕ್ಕೆ ಧರ್ಮದ ರಾಜಕೀಯಕ್ಕೆ ಯಾವತ್ತೂ ಪರಸ್ಪರ ಸೇರುವುದಿಲ್ಲ ಕಾಣೋ ಭೀಮಸೇನ ಆದ್ದರಿಂದ ದುರ್ಯೋಧನ ಹಿತೇ ಯುಕ್ತ ನ ತತಾಸ್ಮಾಸು ಭಾರತ ಇವರು ಯಾರೂ ದುರ್ಯೋಧನ ಕಡೆ ನಿಲ್ಲೋರು ನೋಡು ನಾಳೆ ಹದಿಮೂರು ವರ್ಷ ಕಳೆದ ಮೇಲೆ ಮಹಾಭಾರತ ಯುದ್ಧವಾದರೆ ಮೊನ್ನೆ ಮೊನ್ನೆ ನಮ್ಗೆ ಯಾರು ಕಪ್ಪ ಕಾಣಿಕೆ ಕೊಟ್ಟಿದ್ದಾರೆ ಕೊಂಚವೂ ನಾಚಿಕ ಇಲ್ಲದೆ ಇವರೆಲ್ಲರೂ ದುರ್ಯೋಧನ ಕಡೆ ಹೋಗ್ತಾ ಪಕ್ಷಾಂತರ ಮಾಡ್ತಾರೆ ಇವತ್ತು ರಾಜಕೀಯದಲ್ಲಿ ಪಕ್ಷಾಂತರ ಆಗುವುದಕ್ಕೆ ಸೂತ್ರವನ್ನು ಕೊಡ್ತಾರೆ ಇಲ್ಲಿ ಸ್ವಾರ್ಥ ಇದ್ದಲ್ಲಿ ಧರ್ಮ ಬರುವುದಿಲ್ಲ ಸ್ವಾರ್ಥ ಇದ್ದಲ್ಲಿ ದೇಶದ ಹಿತ ಬರೋದಿಲ್ಲ ಸ್ವಾರ್ಥ ಇದ್ದಲ್ಲಿ ತ್ಯಾಗ ಬರುವುದಿಲ್ಲ ತ್ಯಾಗ ಧರ್ಮ ದೇಶ ಹಿತ ಇವುಗಳಿಂದ ಕಟ್ಟಿದರೆ ಮಾತ್ರ ರಾಷ್ಟ್ರ ಅದೇ ರಾಜಸೂಯ ಆದ್ದರಿಂದ ಎಷ್ಟು ಮಾಡ್ತಾರೆ ಯುದ್ಧಾಣ್ಣ ಇವರು ಹೇಳೋದಾದರೆ ಪೂರ್ಣಕೋಶಾಹ ಬಲೋಪೇತಾಹ ಅವರೆಲ್ಲರಲ್ಲಿ ಬೇಕಾದಷ್ಟು ಬೊಕ್ಕಸ ಇದೆ ಪಾರ್ಟಿ ಫಂಡ್ಸ್ ಇದ್ದ ಹಾಗೆ ಬಲೋಪೇತಾಹ ಯಾರನ್ನು ಬೇಕಾದರೆ ಹಣ ಕೊಟ್ಟು ಕೊಂಡುಕೊಳ್ತಾರೆ ಸೈನ್ಯ ಇದೆ ಪ್ರಯತಿಷ್ಯಂತಿ ಸಂಗರೇ ನಾಳೆ ಯುದ್ಧ ಏರ್ಪಟ್ಟರು ಖಂಡಿತವಾಗಿ ನಮ್ಮ ವಿರುದ್ಧವಾಗಿಯೇ ನಿಲ್ತಾರೆ ಆದ್ದರಿಂದ ನಾವು ಗಟ್ಟಿಯಾಗಬೇಕು ಅವಶ್ಯಂ ರಾಜಪಿಂಡ ತೈಹಿ ನಿರ್ದೇಶ ಇತಿ ಮೇಮತಿ ರಾಜಪಿಂಡವನ್ನು ತೀರಿಸಬೇಕು ರಾಜಪಿಂಡ ಅಂದ್ರೇನು ದುರ್ಯೋಧನಿಗೆ ಋಣಪಟ್ಟಿದ್ದಾರೆ ಅದು evolving empire Duryodhana is a nucleus ಅಧರ್ಮದ ಸಾಮ್ರಾಜ್ಯಕ್ಕೆ ಅದೇ ಮೂಲವಾಗಿದೆ ಆದ್ದರಿಂದ ಅವರೆಲ್ಲರೂ ಆ ಕಡೆ ನಡೆಕೊಳ್ತಾರೆ ತಸ್ಮಾತ್ ಯಕ್ಷಂತಿ ಸಂಗ್ರಾಮೇ ಪ್ರಾಣಾನಪಿ ಸುಧುಶ್ಚಜಾನ್ ಬೇಕಾದ ಪ್ರಾಣವನ್ನು ಕೊಡ್ತಾರೆ ಅಧರ್ಮಕ್ಕೆ ಹೊರತು ಧರ್ಮಕ್ಕಾಗಿ ಪ್ರಾಣ ಕೊಡುವವರಲ್ಲ ಸರ್ವೇ ದಿವ್ಯಾಸ್ತ್ರ ವಿದ್ವಾಂಸಃ ಸರ್ವೇ ಧರ್ಮಪರಾಯಣ ಅಜೇಯಾಶ್ಚೇತಿ ಮೇ ಬುದ್ಧಿ ಅಪಿ ದೇವೈ ಸವಾಸವೈ ಅಮರ್ಷಿ ನಿತ್ಯ ಸಮೃದ್ಧ ತತ್ರ ಕರ್ಣೋ ಮಹಾರಥ ಒಬ್ಬೊಬ್ಬರನ್ನು ನೋಡು ಕರ್ಣ ಒಬ್ಬನೇ ಸಾಕು ಸರ್ವಾಸ್ತ್ರವಿದ ಅನಾಧೃಶ್ಯ ಅಭೇದ್ಯ ಕವಚಾಮೃತ ಯಾರಿಂದಲೂ ಭೇದಿಸುವುದಕ್ಕಾಗದೇ ಇರುವಂಥ ಕವಚ ಇದೆ ಕುಂಡಲಗಳಿದೆ ನಿತ್ಯ ಉದ್ಯೋಗ ಮಾಡ್ತಿದ್ದಾನೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಕರ್ಣ ಒಬ್ಬನೇ ಸಾಕು ನಮ್ಮಲ್ಲಿ ಎಲ್ಲಿದೆ ಅಸ್ತ್ರಗಳು ಯಾವ ದೇವತೆ ಯಾವ ವಸ್ತ್ರ ಕೊಟ್ಟಿದ್ದಾರೆ ನಮಗೆ ಯಾವುದೋ ಒಂದು ಗಾಂಡಿಯವ ಬಿಲ್ ಇಟ್ಕೊಂಡಿದ್ದೀಯೇ ಅಕ್ಷಯವಾದಂಥ ಬತ್ತಳಿಕೆ ಇದೆ ಅಯ್ಯ ನೀನಿನ್ನೂ ಶಿವನನ್ನು ಮಣಿಸಲಿಲ್ಲ ಪಾಶುಪತಾಸ್ತ್ರ ತರಲಿಲ್ಲ ಅಂಜಲಿಕಾಸ್ತ್ರ ತರಲಿಲ್ಲ ಕೌಬೇರಾಸ್ತ್ರ ತರಲಿಲ್ಲ ಇನ್ನು ಬರೀ ದಿಗ್ವಿಜಯ ಮಾಡಿದವು ದಿಗ್ವಿಜಯಲ್ಲಿ ಮಾಡಿದ್ದಲ್ಲ ನೀರಲ್ಲಿ ಮಾಡಿದ ಹೋಮ ಆದಾಗಾಯಿತು ಅವರೆಲ್ಲ ಕೌರವ್ರ ಕಡೆ ನಿಂತ್ಕೊಂಡ್ಬಿಡ್ತಾರೆ ನೋಡು ಈ ಸಭೆ ಚೆನ್ನಾಗಿಲ್ಲ ನಮಗೆ ಅನುಕೂಲವಾಗಿಲ್ಲ ಆದ್ದರಿಂದ ನಮಗೆ ಇದು ಯುದ್ಧದ ಕಾಲವಲ್ಲ ಇದು ಸಹನೆ ಕಾಲ ಹದಿಮೂರು ವರ್ಷದಲ್ಲಿ ಕೃಷ್ಣ ಸಹಾಯದಿಂದ ನಾವು ಸೇನಾ ಜಮಾವಣೆಯನ್ನು ಮಾಡಿಕೊಂಡು ಮುಂದುವರಿಯೋಣ ಅಂತ ಬಹಳ ಯುಕ್ತವಾಗಿ ಹೇಳ್ತಾನೆ ಧರ್ಮರಾಜ ಆದ್ದರಿಂದ ಈ ದ್ರೌಪದಿ ಪ್ರಸಂಗದಲ್ಲಿ ಸುಮ್ಮನೆ ನೋಡ್ತಾ ಕೂತಿದ್ದ ಅವನು ಮಾಡಿದ ತಪ್ಪಾಯಿತು ಅಂತ ಏಕಮುಖವಾಗಿ ಧರ್ಮರಾಜನನ್ನು ಬೊಯ್ಯುವುದು ತಪ್ಪಾಗುತ್ತೆ ಇದರಲ್ಲಿ ಎಷ್ಟೊಂದು ರಾಜಕೀಯ ಅಡಗಿದೆ ನೋಡಿಕೊಳ್ಳಿ ಯುದ್ಧಕ್ಕೆ ಕಾಲ ಯಾವುದು ಸಂಧಿಗೆ ಕಾಲ ಯಾವುದು ಸಮಾಧಾನಕ್ಕೆ ಕಾಲ ಯಾವುದು ಹೆಣ್ಣುಗಳ ರಾಶಿ ಮುಂದೆ ಇದ್ದರೆ ನಾಲ್ಕು ಹೆಜ್ಜೆ ಹಿಂದಕ್ಕೂ ಹಾಕಬೇಕಾಗುತ್ತೆ ಸ್ವಯಂ ರಾಮಚಂದ್ರ ಮಾಡಿದ ಕರದೂಷಣ ತ್ರಿಶ ಸಂಹಾರ ಕಾಲದಲ್ಲಿ ಒಂದು ಹೆಜ್ಜೆಯನ್ನು ಹಿಂದಿಟ್ಟ ಏನದ್ರ ಮೇಲೆ ಆಕ್ಷೇಪ ಮಾಡಿ ರಾಮಚಂದ್ರ ಹಿಂದೆ ಇಟ್ಬಿಟ್ಟು ನಲ್ಲ ಹೆಜ್ಜೆಯನ್ನು ಹೌದು ಟ್ಯಾಕ್ಟಿಕ್ಸ್ ಮಾಡಬೇಕಾಗತ್ತೆ ವಾಲಿಯನ್ನು ಹಿಂದಿನಿಂದ ಕೊಂದ ಒಂದೇ ಬಾಣದಿಂದ ಕೊಂದ ಅದು ಒಂದು ಟ್ಯಾಕ್ಟಿಕ್ಸ್ ಮಾಡಬೇಕಾಗತ್ತೆ ಜರಾಸಂಧನಿಗೆ ಹೆದರಿದಂತೆ ನಾಟಕ ಮಾಡಿ ಹದಿನೇಳು ಸಲ ಕೃಷ್ಣ ಓಡಿದ ಅದು ಒಂದು ಟ್ಯಾಕ್ಟಿಕ್ಸು ಎಲ್ಲ ಮಾಡಬೇಕಾಗತ್ತೆ ಹಾಗೆ ಒಂದು ಕಾರ್ ನಡೆಸೋರು ರಿವರ್ಸ್ ಗೇರ್ ಅಂತ ಹಾಕ್ತಾರೆ ಬರೀ ಮುಂದೆ ಹೋಗ್ತಾ ಇರೋದಿಲ್ಲ ಸಮಯ ನೋಡಬೇಕಾಗ್ತದೆ ನೆಗೋಷಿಯೇಟ್ ಮಾಡಬೇಕಾಗ್ತದೆ ಓವರ್ಟೇಕ್ ಮಾಡೋ ಕಾಲ ಬರ್ತದೆ ಅದೇ ರೀತಿಯಲ್ಲಿ ಧರ್ಮರಾಜ ಬಹಳ ಚುರುಕಾಗಿ ಉತ್ತರವನ್ನು ಕೊಡ್ತಾನೆ ಮಹಾಭಾರತವನ್ನು ಅನೇಕ ಮುಖಗಳಿಂದ ಹೀಗೆ ವಿಶ್ಲೇಷಣೆ ಮಾಡಬೇಕು ನಾವೇನು ವಿಶ್ಲೇಷಣೆ ಮಾಡ್ತೇವೆ ದ್ರೌಪದಿಗೆ ಹಾಗೆಲ್ಲ ವಿಶ್ಲೇಷಣೆ ಮಾಡಿ ಹೇಳಿದವರು ಯಾರು ಅವಳ ಆತಂಕ ಅವಳಿಗೆ ಒಂದು ಕೈಯಲ್ಲಿ ತನ್ನ ಸೀರೆಯ ಏನು ಹಿಡಿದಿದ್ದಾಳೆ ಭೀಷ್ಮ ನೀವು ಹೇಳ್ರಿ ನೀವು ಹೇಳ್ರಿ ನನ್ನ ಮಾನ ಉಳಿದ್ರೆ ಸಾಕು ಭೀಷ್ಮ ಹೇಳ್ದ ಇದು ನಿನ್ನ ಮಾನದ ಪ್ರಶ್ನೆ ಅಲ್ಲ ಕೌರವರ ವಂಶದ ಪ್ರಶ್ನೆ ಇದು ಇದು ಧರ್ಮದ ಪ್ರಶ್ನೆ ಆ ಧರ್ಮದ ಪ್ರಶ್ನೆ ಸಾಲ್ವ್ ಆಗೋ ತನಕ ದ್ರೌಪದಿಯ ಮಾನದ ಗತಿಯೇನು ನಾವು ಹೇಳ್ತೇವೆ ರಾಜ್ಯದಲ್ಲಿ ಯಾವಾಗಲೂ ಒಂದು ಸಣ್ಣ ಸಮಸ್ಯೆ ಒಂದು ಹಳ್ಳಿಯಲ್ಲಿ ಒಂದು ಚರಂಡಿ ಕಟ್ಟುವ ವಿಷಯ if it becomes a political issue ಆ ಎರಡು ಮೂರು ಪಕ್ಷಗಳವರು ಬಡಿದಾಡಿ ಬಡಿದಾಡಿ ಸಾಯೋ ತನಕ ಆ ಚರಂಡಿ ಕಟ್ಟುವುದಾಗೋದೇ ಇಲ್ಲ ಎಷ್ಟೋ ಇದು ಇದಕ್ಕಿಂತ ಬಹಳ ದೊಡ್ಡ ದೊಡ್ಡ ಸಮಸ್ಯೆಗಳು ಒಂದು ಪೂಜಾ ಸ್ಥಾನ ಯಾರಿಗೆ ಸೇರಿದ್ದು ಅನ್ನೋ ವಿಷಯ ನೂರಾರು ವರ್ಷವಾಗುತ್ತೆ ಕೋರ್ಟ್ ತೀರ್ಮಾನ ಮಾಡೋದಿಲ್ಲ ಗೊತ್ತಿರುತ್ತೆ ಅವರಿಗೆ ಯಾವ ತೀರ್ಮಾನ ಕೊಟ್ಟರೂ ಜನರಿಗೆ ಅದು ಸರಿ ಹೋಗೋದಿಲ್ಲ ನಮಗೆ ತಿಳಿದಾಗ ಎಷ್ಟೋ ಕಡೆಯಲ್ಲಿ ಜನಕಲ್ಯಾಣ ಕಾರ್ಯಗಳು ರಾಜಕೀಯ ಪಕ್ಷಗಳ ಮುಖಂಡರ ಬಡಿದಾಟದಿಂದ ಆಗುವುದೇ ಇಲ್ಲ ಒಂದೂರಿಗೆ ನೀರು ತರಬೇಕು ತುಂಗಭದ್ರಾ ತರಬೇಕು ಕಾವೇರಿ ತರಬೇಕು ಮತ್ತೊಂದು ನರ್ಮದಾ ನದಿಯಿಂದ ದ್ವಾರಕೆಗೆ ನೀರು ತರಬೇಕು ಆಳುವ ಪಕ್ಷದವರು ಅದಕ್ಕೆಲ್ಲ ಏರ್ಪಾಡು ಮಾಡಿಟ್ಟರೆ ಪ್ರತಿಪಕ್ಷದವರು ಕಲ್ಲು ಹಾಕುವ ಕೆಲಸವನ್ನು ಮಾಡ್ತಾರೆ ಅವ್ರ ಕ್ರೆಡಿಟ್ ಬರುತ್ತಲ್ಲ ಎಂಬುದಾಗಿ when it becomes a political issue it will not be easily solve Bhishma ಎತ್ತಿದ್ದು ಪೊಲಿಟಿಕಲ್ ಸೊಲ್ಯೂಷನ್ನು ಅವನು ಪೊಲಿಟಿಕಲ್ ಸೊಲ್ಯೂಷನ್ ಕೇಳ್ತಿದ್ದಾನೆ ದ್ರೌಪದಿ ಕೇಳ್ತಾಳೆ ನನಗೆ ವೈಯಕ್ತಿಕವ ತೀರ್ಮಾನವನ್ನು ಕೊಡಿ ಸದ್ಯಕ್ಕೆ ಇವನನ್ನು ಬಿಡಿಸಿ ಸ್ವಲ್ಪ ನಿಂತ್ಕೊಳ್ಳೋ ಆಚೆಗೆ ದುಶ್ಯಾಸನ ದ್ರೌಪದಿಯ ಮಾನ ಕೈ ಹಾಕಬೇಡ ಅಷ್ಟು ಮಾತು ಹೇಳಿ ಸಾಕು ಆಮೇಲೆ ನೋಡೋಣ ಭೀಷ್ಮ ಹೇಳ್ತಾನೆ ಹಾಗಲ್ಲ ಹಾಗಲ್ಲ ಮೊದಲು ಇಟ್ಟು ಸೋತಿದ್ದು ತಪ್ಪೋ ಸರಿಯೋ Dharmaraja he makes a big issue of it ನೋಡಿ ಮಹಾಭಾರತವನ್ನು ಈ ದೃಷ್ಟಿಯಿಂದ ನೋಡಿದರೆ ಇವತ್ತು ಕೂಡ ನಡೀತಾ ಇರ್ತಕ್ಕಂಥ ಎಷ್ಟೋ ಬಿಗಡಾಯಿಸಿದ ದ್ರೌಪದಿ ಮತ್ತೆ ಕೇಳ್ತಾಳೆ ಆಹೂಯ ರಾಜ ಕುಶಲೈಹಿ ಅನಾರ್ಯೈಹಿ ದುಷ್ಟಾತ್ಮಭೀ ನೈಕೃತಿಕೈ ಸಭಾಂ ಜ್ಯೋತಪ್ರಿಯೈ ನ ಅಧಿಕೃತ ಪ್ರಯತ್ನ ನಮ್ಮ ಕಾಮ ಭೀಷ್ಮರೇ ಇದು ಒಂದು ಸಣ್ಣ ಸಮಸ್ಯೆ ಯಾಕೆ ದೊಡ್ಡದು ಮಾಡ್ತಾ ಇದ್ದೀರಿ ಇವರು ಜೂಜಾಟದಲ್ಲಿ ಕುಶಲರು ಶಕುನೀಕರಣ ಮೊದಲಾದವರು ನನ್ನ ಗಂಡ ಧರ್ಮರಾಜ ಕುಶಲನಲ್ಲ ಏನೂ ಗೊತ್ತಿಲ್ಲ ಅವನಿಗೆ ಮೋಸದಿಂದ ಈ ದುಷ್ಟಾತ್ಮರು ಅವನನ್ನು ಆಹೂಯ ರಾಜ ಕುಶಲೈ ಅನಾರ್ಯೈ ಇವರಿಗೆ ಸಂಸ್ಕೃತಿಯೂ ಇಲ್ಲ ಸಂಸ್ಕೃತಿ ಇಲ್ಲದೆ ಇದ್ದವನು ಮಾಡಿದ್ದೆಲ್ಲದರಲ್ಲಿ ಕುಬುದ್ಧಿ ಇರ್ತದೆ ಕೆಟ್ಟ ಗುರಿ ಇರ್ತದೆ ದುಷ್ಟಾತ್ಮಭೀನೇ ಕೃತಿಕೈ ಸಭಾಯಾಮ್ ಇದರ ಉದ್ದೇಶವೇ ನಮ್ಮನ್ನು ಅವಮಾನ ಮಾಡಬೇಕು ಹಾಳು ಮಾಡಬೇಕು ಎಂಬುದಾಗಿ ಪ್ರಿಯೈ ನ ಅತಿಕ್ರಿಯ ಪ್ರಯತ್ನ ನ ಅತಿಕೃತ ಪ್ರಯತ್ನ ನನ್ನ ಗಂಡ ಯಾವತ್ತೂ ಜೂಜಾಡುವ ಅಭ್ಯಾಸ ಪ್ರಾಕ್ಟೀಸ್ ಮಾಡಿಲ್ಲ ಅವನಿಗೆ ಅವನಿಗೆ ಕಲೆಯೇ ಗೊತ್ತಿಲ್ಲ ಇಂಥವನ ಜೊತೆಯಲ್ಲಿ ಅಂಥ ಮಹಾಭಯವಂಚಕರು ಇಲ್ಲಿ ಕರೆದು ಸೋಲಿಸಿದ್ದಾರೆ ಅಂದರೆ ಕಸ್ಮಾದೆಯನ್ನ ಮನಿಸೃಷ್ಟ ಕಾಮಹ ಈ ಯಾತಕ ಮೋಸ ಅಲ್ಲ ಒಂದು ಸಿಂಪಲ್ ರೂಲಿಂಗ್ ನೀವು ಹೇಳಿಬಿಡಿ ಅಂತ ಕೇಳ್ತಾ ಇದ್ದಾಳೆ ದ್ರೌಪದಿ ಭೀಷ್ಮ ಮತ್ತೆ ಮತ್ತೆ ಹೇಳ್ತಾನೆ ನಾನು ಆಗಲೇ ಹೇಳಿದ್ನಲ್ಲಮ್ಮ ಎಷ್ಟು ಸಲ ಹೇಳಬೇಕು ನಿನಗೆ ಇಲ್ಲ ಇದ್ದಿಟ್ಟ ಹೆಂಗಸೆ ಈ ಸಭೆಯಲ್ಲಿ ಎಷ್ಟು ಪ್ರಶ್ನೆ ಮಾಡ್ತೀಯ ಬಾಯಿ ಬಡಿಕಿ ಅವರೆಲ್ಲ ಸುಮ್ಮನೆ ಕೂತಿದ್ದಾರೆ ಈ ಸಭೆಯಿಂದ ಹೋಗು ಅಂದ್ಬಿಟ್ಟ ಧರ್ಮರಾಜ ಸ್ವಯಂ ಹೆಂಡತಿಯನ್ನು ಧರ್ಮರಾಜ ಹೇಳ್ತಾನೆ ಬಾಯಿ ಬಡಿಕಿ ಹೆಂಡತಿಗೆ ಅವಳು ಕೇಳ್ತಿರೋ ಪ್ರಶ್ನೆ ಏನು ಭೀಷ್ಮ ಹೇಳ್ತಿರೋ ಉತ್ತರವೇನು ಧರ್ಮರಾಜನೇ ಕೈ ಬಿಟ್ಬಿಟ್ಟ ಅಳ್ತಾ ಇದ್ದಾಳೆ ಪಾಪ ದ್ರೌಪದಿ ಅಳ್ತಾಳೆ ಅಳ್ತಾಳೆ ತಿಷ್ಟಂತೆ ಚೇಮೇ ಕುರವಹ ಸಭಾಯಾಂ ಈಶಾ ಸುತಾನಾಂ ಚ ತಥಾ ಸ್ನುಷಾಣಾಂ ಮಕ್ಕಳನ್ನು ಕಂಟ್ರೋಲ್ ಮಾಡುವುದಕ್ಕೆ ಅವ್ರಿಗೆ ಶಕ್ತಿ ಇದೆ ಧೃತರಾಷ್ಟ್ರ ಒಂದು ಮಾತನ್ನು ಹೇಳಿದೆ ಆ ಕಡೆ ನಿಂತ್ಕೊಳ್ಳೋ ಅಂತ ಹೇಳಿದರೆ ದುಶ್ಯಾಸನನನ್ನು ಅವನು ನಿಯಂತ್ರಣ ಮಾಡಬಹುದಾಗಿತ್ತು ಮಹಾರಾಜರೇ ಧೃತರಾಷ್ಟ್ರರೇ ನನ್ನನ್ನು ನಿಯಂತ್ರಿಸ್ತಾ ಇದ್ದೀರಿ ವಿನಾಕಾರಣ ಹಿಂಸೆ ಮಾಡ್ತಿದ್ದೀರಿ ನಿಮ್ಮ ಮಕ್ಕಳಿಗೆ ಬುದ್ಧಿ ಹೇಳಿ ಸಮೀಕ್ಷ ಸರ್ವೇ ಮಮ ಶಾಭಿವಾಕ್ಯಂ ಪ್ರಶ್ನೆ ಪ್ರಶ್ನಮಿಮಂ ಯಥಾವತ್ ಖಂಡಿತ ನನ್ನ ಪ್ರಶ್ನೆಗೆ ನಿಮ್ಗೆ ಉತ್ತರ ಗೊತ್ತಿದೆ ಗೊತ್ತಿದ್ದು ನೀವು ಉತ್ತರ ಹೇಳಿದೆ ಇದ್ರೆ ಸಭೆ ಉರಿದು ಹೋಗ್ತದೆ ಅಂತ ಹೇಳಿ ಒಂದು ಮಹಾವಾಕ್ಯವನ್ನು ಹೇಳ್ತಾಳೆ ದ್ರೌಪದಿ ದೇವಿ ನ ಸಾ ಸಭಾ ಯತ್ರ ನ ಸಂತಿ ವೃದ್ಧಾ ತೇ ವೃದ್ಧ ಏನ ವದಂತಿ ಧರ್ಮಂ ನಾಸವು ಧರ್ಮೋ ಯತ್ರ ನ ಸತ್ಯಮಸ್ತಿ ನ ಸತ್ಯಂ ಯಚ್ಛಲೇನಾನು ವಿದ್ಧಂ ಅನೇಕರು ಈ ವಾಕ್ಯವನ್ನು ಬಾಯಿಪಾಠ ಮಾಡಿರ್ಬೋದು ಸ್ವಲ್ಪ ಮಟ್ಟಿಗಾದರೂ ಮಹಾಭಾರತ ಓದಿದ್ದವರು ನಾವು ಇದನ್ನು ಸಭೆ ಸಭೆ ಅಂತೇವೆ ಸಭೆ ಅಂದರೆ ಏನು ಪಾರ್ಲಿಮೆಂಟ್ ಅಂತೇವೆ ಅದು ಒಂದು ಸಭೆ ಸಂಸತ್ ಅಂತ ಹೇಳ್ತೇವೆ ಅಲ್ಲಿ ಸೇರಿರ್ತಕ್ಕವ್ರು ಹೇಗಿರಬೇಕು ಅವ್ರ ಯೋಗ್ಯತೆ ಏನಿರಬೇಕು ಯಾವಾಗದು ಆಗುವುದಿಲ್ಲ ವೃದ್ಧರಿಲ್ಲದ ಸಭೆ ನೆರವಿ ಕುಮಾರವ್ಯಾಸ ಅಂದರೆ ಸಂತೆ ಸಂತೆಯಲ್ಲಿಯೂ ಜನ ಸೇರ್ತಾರೆ ಉಪ್ಪು ಬೇಕು ಮೆಣಸಿನಕಾಯಿ ಬೇಕು ಹುಣಸೆ ಹಣ್ಣು ಬೇಕು ಮೀನು ಬೇಕು ಮಡಿಕೆ ಬೇಕು ಅದಕ್ಕೆ ಯಾರು ಸಭೆ ಅನ್ನುವುದಿಲ್ಲ ಯಾಕೆ ಅವರವ್ರ ಕೆಲಸ ಮಾಡ್ಕೊಂಡು ಅವರವ್ರು ಹೋಗ್ತಾರೆ ಅದಕ್ಕೊಂದು ಸೂತ್ರವೆಂಬುದಿರುವುದಿಲ್ಲ ಅದಕ್ಕೆ ಹೇಳೋರು ಕೇಳೋರು ಸಂತೆಯಲ್ಲಿ ದನಗಳು ಬರುವುದುಂಟು ನಾಯಿಗಳು ಬರುವುದುಂಟು ಕುರುಡು ನಾಯಿ ಸಂತೆಗೆ ಬಂದಿತ್ತು ಪುರಂದದಾಸರು ಹೇಳಿದ ಹಾಗೆ ನಸಾ ಸಭಾ ಯತ್ರ ನಸಂತಿ ವೃದ್ಧ ವಯಸ್ಸಾದವರು ಚಳುವಳಿಕೆ ಉಳ್ಳವರು ಅನುಭವಸ್ಥರು ಇಲ್ಲದೇ ಇರುವ ಜಾಗವನ್ನು ಸಭೆ ಅಂತ ಹೇಳೋಕ್ಕಾಗೋದಿಲ್ಲ ಹಾಗಿದ್ರೆ ವೃದ್ಧರಂದ್ರೆ ಯಾರು ನತೆ ವೃದ್ಧಾ ಏ ನವದಂತಿ ಧರ್ಮಂ ಧರ್ಮವನ್ನು ತಿಳಿದು ಯಾರು ಧರ್ಮವನ್ನು ಹೇಳುವುದಿಲ್ಲವೋ ಬಾಯಿ ಬಚ್ಚಿಕೊಂಡಿರ್ತಾರೆಯೋ ಅವರನ್ನು ವೃದ್ಧರು ಅಂತ ಹೇಳುವುದಕ್ಕಾಗೋದಿಲ್ಲ ನಾಸೌ ಧರ್ಮೋ ಯತ್ರ ಸತ್ಯಮಸ್ತಿ ಎಲ್ಲಿ ಸತ್ಯವೆಂಬುದಿಲ್ಲವೋ ಎಲ್ಲಿ ವೃದ್ಧರಾದವರು ಬಾಯಿ ಬಿಟ್ಟು ಅಧರ್ಮವನ್ನೇ ಹೇಳ್ತಾರೆಯೋ ಎಲ್ಲಿ ಸತ್ಯವಿಲ್ಲವೋ ಅದು ಧರ್ಮ ಆಗುವುದಿಲ್ಲ ನ ತತ್ ಸತ್ಯಂ ಅಚ್ಛಲೇ ನಾನು ವಿದ್ಧಂ ಛಲ ಅಂದ್ರೆ ಇಲ್ಲಿ ಪ್ರಿಜುಡಿಸ್ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ ಪೂರ್ವ ತೀರ್ಮಾನವನ್ನು ಮಾಡಿಕೊಂಡು ಒಬ್ಬ ಹೀಗೆ ಮಾಡಬೇಕು ಅಂತ ದುಷ್ಟ ಉದ್ದೇಶದಿಂದ ಯಾವುದನ್ನು ಸಾಧಿಸ್ತಾನೆಯೋ ಅದಕ್ಕೆ ಸತ್ಯ ಅಂತ ಹೇಳೋಕ್ಕಾಗೋದಿಲ್ಲ ನನ್ನ ಗಂಡನ ಸೋಲಿಸ್ಬೇಕು ಅಂತಲೇ ಕರೆದಿದ್ದೀರಿ ನನಗೆ ಮಾನ ತೆಗಿಬೇಕು ಅಂತ ಕರ್ಕೊಂಬಂದಿದ್ದೀರಿ ಅದೇ ನಿಮ್ಮ ಉದ್ದೇಶ ಇದ್ರಲ್ಲಿ ಸತ್ಯ ಇಲ್ಲಿ ಬಂತು ಅಂತ ದ್ರೌಪದಿ ಒಂದೇ ಸಮ ಗೊಳು ಅಂತ ಹೇಳ್ತಾಳೆ ಇಡೀ ಪ್ರಕರಣವೇ ಒಂದು ಹಲ್ ಹಲವಾರು ದಿವಸ ಹೇಳ್ತಕ್ಕಂಥ ಅತ್ಯಂತ ಸೂಕ್ಷ್ಮವಾದದ್ದು ಇವತ್ತಿನ ಜೀವನಕ್ಕೆ ಇದರ ಮೇಲೆ ಎಷ್ಟು ಬೆಳಕನ್ನು ಬೀರುತ್ತೆ ತಾವು ಯೋಚಿಸ್ಕೊಳ್ಳಬೇಕು